ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಇದುವರೆಗೆ ನಾನಾ ರೀತಿಯಾಗಿರ್ತಕ್ಕಂಥ ಚಿಂತನೆಗಳನ್ನು ತಿಳಿಸ್ಕೊಟ್ರು ಹಿಂದಿನ ಪದ್ಯಗಳಲ್ಲಿ ಜೀವನ ಇಂದ್ರಿಯಗಳು ಸ್ತ್ರೀ ಪುರುಷರ ಇಂದ್ರಿಯಗಳು ಕಣ್ಣು ಬಾಯಿ ಮೂಗು ಇವೆಲ್ಲ ಭಗವಂತನಿಗೆ ದೇವ ಮಂದಿರ ಅನ್ನೋಂಥ ರೀತಿಯಲ್ಲಿ ಹಿಂದಿನ ಪದ್ಯಗಳಲ್ಲಿ ತಿಳಿಸ್ಕೊಟ್ರು ಅದೇ ರೀತಿಯಾಗಿ ಇಂದ್ರಿಯ ಗೋಲಕಗಳ ಅನ್ನೋ ಅನುಸಂಧಾನ ಇಡೀ ಶರೀರವೇ ಭಗವಂತನ ಪಟ್ಟಣ ಒಂದು ಇನ್ನೊಂದು ಅನಿಸ್ ಅನುಸಂಧಾನ ಅದಾದಮೇಲೆ ಭಗವಂತನಿಗೆ ಈ ಶರೀರವನ್ನು ಭಗವಂತನ ಅರಮನೆ ಅಂತ ಸಿಂಹಾಸನ ಅರಮನೆ ವೈಭವದಿಂದ ಇರ್ತಕ್ಕಂಥದ್ದು ಅಂತ ತಿಳಿಸಿದ್ರು ಅದಾದಮೇಲೆ ಈ ಶರೀರನೇ ವಿಷ್ಣುರಥ ಅಂತ ಇನ್ನೊಂದು ಪರಿಕಲ್ಪನೆಯನ್ನು ಕೊಟ್ಟರು ವಿಷ್ಣುರಥ ಅಂಥೇಳಿ ರಥೋತ್ಸವ ಜೀವನೇ ರಥೋತ್ಸವ ಮಾಡ್ತಕ್ಕಂಥ ಸೇವಾ ಕರ್ತೃ ಅನ್ನೋ ಅನುಸಂಧಾನವನ್ನು ತಿಳಿಸಿದರು ಅದಾದ ನಂತರದಲ್ಲಿ ಭಗವಂತನಿಗೆ ತೆಪ್ಪೋತ್ಸವ ಅಂತ ಈ ಕರ್ಮ ಪ್ರವಾಹ ಅನ್ನೋದು ಅನಾದಿನಿತ್ಯವಾಗಿರುವಂಥದ್ದು ಸಂಸಾರ ಸಮುದ್ರದಿಂದ ದಾಟಬೇಕು ಅಂತ ಆದರೆ ಅದಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಶರೀರ ಸು ನಾವೇ ಶ್ರೇಷ್ಠವಾಗಿರ್ತಕ್ಕಂಥ ನಾವೇ ಈ ರೀತಿಯ ಉಪಾಸನೆ ಮಾಡಿದರೆ ಈ ಸಂಸಾರ ಸಮುದ್ರದಿಂದ ದಾಟುವುದು ಆಗತ್ತೆ ಅದೇ ರೀತಿಯಾಗಿ ತತ್ವಾಭಿಮಾನಿ ದೇವತೆಗಳ ವಾಯುದೇವರ ಮತ್ತು ಭಗವಂತನ ರಥೋತ್ಸವ ಅಂತ ಹೇಗೆ ಅನುಸಂಧಾನ ಮಾಡಿದ್ರು ಅದೇ ರೀತಿಯಾಗಿ ಆ ಎಲ್ಲ ದೇವತೆಗಳ ತೆಪ್ಪೋತ್ಸವ ಅಂತ ಅನುಸಂಧಾನ ಮಾಡಿ ಈ ಶರೀರವನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಈ ಸಂಸಾರ ಸಮುದ್ರದಿಂದ ಪಾರ ಹೋಗೋದು ಸಾಧ್ಯ ಅಂತ ತಿಳಿಸ್ಕೊಟ್ರು ಈಗ ವ್ಯಾಪ್ತೋಪಾಸನೆ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಅರ್ಪಣೆ ಯಾವ ರೀತಿಯಾಗಿ ಮಾಡಬೇಕು ಅಂತ ದಾಸರು ಈ ಪದ್ಯದಲ್ಲಿ ತಿಳಿಸ್ತಾರೆ ವಾರಿಜಭವಾಂಡವೇ ಸುಮಂಟಪಮೇರುಗಿರಿ ಸಿಂಹಾಸನವು ಭಾಗೀರಥಿಯ ಮಜ್ಜನವು ದಿಗ್ವಸ್ತ್ರಗಳು ನುಡಿಮಂತ್ರ ಭೂರಹಜ ಫಲಪುಷ್ಪಗಂಧ ಸಮೀರ ಶಶಿರ ವಿದೀಪ ಭೂಷಣ ತಾರಕೆಗಳೆಂದರ್ಪಿಸಲು ಕೈಕೊಂಡು ಮನ್ನಿಸುವ ಬಾಹ್ಯದಲ್ಲಿ ಷೋಡಶೋಪಚಾರ ಪೂಜೆಯಲ್ಲಿ ಏನೇನು ಮಾಡ್ತೀವೋ ವಸ್ತ್ರ ಸಮರ್ಪಣೆ ಪರಮಾತ್ಮನಿಗೆ ಅಭಿಷೇಕ ಆಮೇಲೆ ವಸ್ತ್ರ ಸಮರ್ಪಣೆ ದೀಪ ಧೂಪ ಮಂಗಳಾರತಿ ಇತ್ಯಾದಿ ಎಲ್ಲ ಏನೇನು ಉಪಚಾರಗಳನ್ನು ಮಾಡ್ತೀವೋ ಆ ಎಲ್ಲವನ್ನು ಕೂಡ ಇಲ್ಲಿ ವ್ಯಾಪ್ತೋಪಾಸನೆಯಲ್ಲೇ ಮಾನಸ ಉಪಾಸನೆಯಲ್ಲೇ ಮಾಡಬಹುದು ಅನ್ನೋದನ್ನು ಸುಲಭವಾಗಿ ವ್ಯಾಪ್ತೋಪಾಸನೆ ಯಾವ ರೀತಿಯಾಗಿ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಮಾಡುವಂತೆ ಇಲ್ಲಿ ತಿಳಿಸ್ಕೊಡ್ತಾರೆ ವಾರಿಜ ಭವಾಂಡವೇ ಸುಮಂಟಪ ಅಂತ ಪರಮಾತ್ಮ ಹೇಗೆ ಹೃದಯದಲ್ಲಿ ಒಂದು ಸಿಂಹಾಸನದಲ್ಲಿ ಆರೂಢನಾಗಿದ್ದಾನೋ ಆ ರೀತಿಯಾಗಿ ವ್ಯಾಪ್ತೋಪಾಸನೆ ಮಾಡಬೇಕಾದ್ರೆ ಈ ಬ್ರಹ್ಮಾಂಡನೇ ಅವನಿಗೆ ಸುಮಂಟಪ ಶ್ರೇಷ್ಠವಾಗಿರ್ತಕ್ಕಂಥ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ತಯಾರಾಗಿರ್ತಕ್ಕಂಥ ಶ್ರೇಷ್ಠ ಮಂಟಪ ಅಂತ ಅರ್ಪಣೆ ಮಾಡಬೇಕು ಅಂತ ವಾರಿ ಅಂದರೆ ನೀರು ಜ ಅಂದರೆ ಹುಟ್ಟಿರೋ ಕಮಲ ಕಮಲಾಂಡ ಅಂದರೆ ಅದೇ ಬ್ರಹ್ಮಾಂಡ ಅಂತ ಕಮಲದಲ್ಲಿ ಹುಟ್ಟಿರ್ತಕ್ಕಂಥವನು ಬ್ರಹ್ಮದೇವರು ಅಂತ ಯಾಕೆ ಈ ಬ್ರಹ್ಮಾಂಡವನ್ನೇ ಮಂಟಪ ಅಂತ ಅರ್ಪಣೆ ಮಾಡಬೇಕು ಅದರಲ್ಲಂಥ ಶ್ರೇಷ್ಠತೆ ಏನು ಅಂತ ಕೇಳಿದ್ರೆ ಈ ಬ್ರಹ್ಮಾಂಡ ಇದು ಭಗವಂತನ ಅಚಿಂತ್ಯ ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ ಅಂತ ಈ ಬ್ರಹ್ಮಾಂಡ ಹೇಗಿದೆ ಅಂದರೆ ಒಳ್ಳೆ ಪ್ರಕಾಶಮಾನವಾಗಿ ಸೂರ್ಯನಂತೆ ಕೋಟಿ ಸೂರ್ಯನಂತೆ ಹೊಳಿತಕ್ಕಂಥ ಒಂದು ಬೆಟ್ಟ ಅದು ಅದರ ನಡುವೆ ಮಧ್ಯದಲ್ಲಿ ಆ ಬಂಗಾರದ ಬೆಟ್ಟ ಅಂತ ಏನು ಪರ್ವತ ಅಂತ ಕರಿತೀವೋ ಮೇರು ಪರ್ವತ ಇದೆ ಅದರ ಮೇಲೆ ಕೆಳಗೆ ಎಡಕ್ಕೆ ಬಲಕ್ಕೆ ನಾಲ್ಕು ಕಡೆ ಇಪ್ಪತ್ತೈದು ಕೋಟಿ ಯೋಜನೆ ವಿಸ್ತಾರವಾಗಿರ್ತಕ್ಕಂಥ ಬೃಹತ್ ಬ್ರಹ್ಮಾಂಡ ಇದು ಮಹತ್ತತ್ವ ಮೊದಲಾಗಿರ್ತಕ್ಕಂಥ ಇಪ್ಪತ್ತ್ಮೂರು ತತ್ವಗಳಿಂದ ಈ ಬ್ರಹ್ಮಾಂಡವನ್ನು ಭಗವಂತ ಸೃಷ್ಟಿ ಮಾಡಿಯಾನೆ ಆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ನೀರಲ್ಲಿ ಶೇಷಶಯಾಗಿ ಭಗವಂತ ಒಂದು ಸಾವಿರ ವರ್ಷಗಳ ಕಾಲ ಯೋಗ ನಿದ್ರೆ ಮಾಡದ ಸುಮ್ಮನೆಯಾಗಿ ಮಲಗಿಪ್ಪ ಅದಾದಮೇಲೆ ಬ್ರಹ್ಮಾಂಡ ವ್ಯಾಪಿಯಾಗಿರ್ತಕ್ಕಂಥ ಆ ಚತುರ್ಮುಖ ಬ್ರಹ್ಮದೇವರ ವಿರಾಟ್ ಶರೀರವನ್ನು ಸೃಷ್ಟಿ ಮಾಡ್ತಾನೆ ಅಂಡದಲ್ಲಿ ಹೇಗೆ ವಿರಾಟ್ ಬ್ರಹ್ಮ ಜನಿಸಿದ್ರಿಂದ ಅದು ಬ್ರಹ್ಮಾಂಡ ಅಂತ ಪ್ರಖ್ಯಾತ ಆಯಿತು ಅದಾದ ನಂತರದಲ್ಲಿ ಮೂಲರೂಪಿ ನಾರಾಯಣ ಮತ್ತೆ ಸಾವಿರ ಚತುರ್ಯುಗಗಳ ಕಾಲ ನೀರಲ್ಲಿ ಮತ್ತೆ ಶಯನನಾಗ್ತಾನೆ ಮಲಗುತ್ತಾನೆ ಆಗ ಅವನ ಉದರದಿಂದ ಒಂದು ಹೆಪ್ಪುಗಟ್ಟು ನೀರು ಪೃಥ್ವಿ ಅಂತ ಕರೆಸ್ಕೊಳ್ತಾ ಆ ನಾಭಿಯಿಂದ ಕಮಲದ ರೂಪದಲ್ಲಿ ವ್ಯಕ್ತ ಆಯಿತು ಆ ನಾಭಿ ಕಮಲದಲ್ಲಿ ಚತುರ್ಮುಖನಾಗಿ ಬ್ರಹ್ಮ ಪುನಃ ಹುಟ್ಟದ ವಾರಿಜ ಭವ ಆ ನೀರು ಹೆಪ್ಪುಗಟ್ಟಿ ಪೃಥ್ವಿಯಾಗಿ ಅಲ್ಲಿ ನಾಭಿಯಿಂದ ಕಮಲದ ರೂಪದಲ್ಲಿ ವ್ಯಕ್ತ ಆದಾಗ ಆ ನಾಭಿ ಕಮಲದಿಂದನೇ ಈ ಚತುರ್ಮುಖ ಬ್ರಹ್ಮದೇವರ ಜನನ ಅನ್ನೋದಾಯಿತು ಸೃಷ್ಟಿಗೆ ಬಂದರು ಅದಕ್ಕೆ ವಾರಿಜ ಭವ ಅಂತಾನೆ ಅದಕ್ಕೆ ಬ್ರಹ್ಮಾಂಡ ವಾರಿಜ ಅಂಡ ಅಂತ ಅವತ್ತಾಯಿತು ಬ್ರಹ್ಮಾಂಡವನ್ನು ವ್ಯಾಪಿಸತಕ್ಕಂಥ ಭಗವಂತನ ವಿರಾಟ್ ರೂಪನೂ ಇದೆ ಬ್ರಹ್ಮನ ವಿರಾಟ್ ರೂಪ ಅದೇ ರೀತಿಯಾಗಿ ರುದ್ರ ಇಂದ್ರ ದೇವತೆಗಳ ವಿರಾಟ್ ಶರೀರವೂ ಕೂಡ ಇದೆ ಹೀಗೆ ಬ್ರಹ್ಮ ರುದ್ರ ಇಂದ್ರ ಇವರೆಲ್ಲರ ಸನ್ನಿಧಾನದಿಂದ ಈ ಬ್ರಹ್ಮಾಂಡ ಅನ್ನೋದು ಅತ್ಯಂತ ಪವಿತ್ರವಾಗಿದೆ ಆದ್ದರಿಂದ ಅದನ್ನು ಭಗವಂತನ ಪ್ರತೀಕ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಒಳ್ಳೆ ಉಜ್ವಲವಾಗಿರ್ತಕ್ಕಂಥ ಪ್ರಕಾಶಮಾನವಾದ ಮಂಟಪ ಅದನ್ನೇ ವಾರಿಜ ಭಮಾಂಡವೇ ಸುಮಂಟಪ ಪರಮಾತ್ಮ ಈ ಬ್ರಹ್ಮಾಂಡದೊಳಗೆ ಮೇರು ಪರ್ವತದಲ್ಲಿ ಇನ್ನೊಂದು ರೂಪದಿಂದ ಇದ್ದು ಚತುರ್ಮುಖ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳಿಂದ ಆರಾಧಿತನಾಗಿದ್ದಾನಲ್ಲಿ ಆದ್ದರಿಂದ ಬ್ರಹ್ಮಾಂಡವನ್ನು ಮಂಟಪ ಅಂತ ಈ ರೀತಿಯಾಗಿ ಅರ್ಪಣೆಯನ್ನು ಮಾಡಬೇಕು ಆ ಮಂಟಪದಲ್ಲಿ ಭಗವಂತ ಕೂಡ್ತಕ್ಕಂಥ ಆಸೀನನಾಗ್ತಕ್ಕಂಥ ಸ್ಥಳ ಯಾವುದು ಅಂದರೆ ಮೇರುಗಿರಿ ಸಿಂಹಾಸನವು ಅಂತ ಈ ಮೇರು ಪರ್ವತಕ್ಕೂ ಅಷ್ಟೇ ಬಹಳ ವೈಶಿಷ್ಟ್ಯ ಅನ್ನೋದಿರೋದು ಯಾಕೆ ವೈಶಿಷ್ಟ್ಯತೆ ಅದು ಬಂಗಾರದ ಸುವರ್ಣಮಯವಾಗಿರ್ತಕ್ಕಂಥದ್ದು ಅದರಿಂದ ವೈಶಿಷ್ಟ್ಯತೆನಾ ಅಂತ ಪ್ರಶ್ನೆ ಬಂದರೆ ಬರೀ ಅಷ್ಟೇ ಅಲ್ಲ ಕೃಷ್ಣಾವತಾರಕ್ಕಿಂತ ಮೊದಲು ಶ್ರೀಕೃಷ್ಣ ಪರಮಾತ್ಮ ಎಲ್ಲಿ ಯಾವಾಗ ಅವತಾರ ಮಾಡಬೇಕು ಬೇರೆ ಬೇರೆ ದೇವತೆಗಳಲ್ಲಿ ಯಾವ್ಯಾವ ರೂಪದಿಂದ ಅವತಾರ ಮಾಡಬೇಕು ಇತ್ಯಾದಿ ಎಲ್ಲ ಮಂತ್ರಾಲೋಚನೆ ಸಭೆ ನಡೆದಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರವಾದ ಸ್ಥಳ ಅಂತ ಆದರೆ ಈ ಮೇರು ಪರ್ವತದ ತುದಿಯಲ್ಲಿ ಅಲ್ಲೇ ಜಗದ್ಗುರುಗಳಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವಾನುದೇವತೆಗಳಿಗೆ ತತ್ವೋಪದೇಶ ಮಾಡ್ತಕ್ಕಂಥ ಪ್ರವಚನ ಮಂದಿರ ಇರುವಂತಹ ಸ್ಥಳ ಅಂತ ಆದರೆ ಈ ಮೇರುಗಿರಿ ತದ್ದಿ ತಪಃ ತದ್ದಿ ತಪಃ ಅಂತ ಉಪನಿಷತ್ತು ಹೇಳೋ ಹಾಗೆ ನಿಜವಾದ ತಪಸ್ಸು ಅಂದರೆ ಜ್ಞಾನ ಕಾರ್ಯ ಅದು ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ ಭಗವಂತ ಸದಾ ಸನ್ನಿಹಿತನಾಗಿರ್ತಾನೆ ಇಲ್ಲಿ ಬ್ರಹ್ಮದೇವರು ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೂ ಕೂಡ ಶಾಸ್ತ್ರೋಪದೇಶವನ್ನು ಮಾಡ್ತಕ್ಕಂಥ ಪವಿತ್ರವಾದ ಸ್ಥಳ ಅಥವಾ ಪ್ರವಚನ ಮಂದಿರ ಅಂತ ಇದೆ ಆದ್ದರಿಂದ ಇದಕ್ಕೆ ಮೇರುಗಿರಿ ಸಿಂಹಾಸನವು ಎಲ್ಲಿ ಈ ರೀತಿಯಾಗಿರ್ತಕ್ಕಂಥ ಜ್ಞಾನ ಕಾರ್ಯ ನಡೆಯುತ್ತೋ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಸದಾಕಾಲದಲ್ಲಿ ಇತ್ತು ಮದ್ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ ಶ್ರೀಕೃಷ್ಣ ಪರಮಾತ್ಮ ನಾರದರಿಗೆ ಹೇಳ್ದಂಗೆ ಆದ್ದರಿಂದ ಬರೀ ಬಂಗಾರದ ಪರ್ವತ ಮೇರುಗಿರಿ ಅದರಿಂದ ಅದು ವೈಶಿಷ್ಟ್ಯತೆ ಅಂತಲ್ಲ ಹೀಗೆ ದೇವತೆಗಳೆಲ್ಲ ಸೇರಿ ಮಂತ್ರಾಲೋಚನೆ ಸಭೆ ನಡೆಸಿರ್ತಕ್ಕಂಥ ಸ್ಥಳವೂ ಹೌದು ಅದೇ ರೀತಿಯಾಗಿ ಬ್ರಹ್ಮದೇವರು ದೇವಾನು ದೇವತೆಗಳಿಗೆಲ್ಲ ಉಪದೇಶ ಮಾಡಿರ್ತಕ್ಕಂಥ ಪ್ರವಚನ ಮಂದಿರ ಆ ಎಲ್ಲ ದೇವತೆಗಳ ಸನ್ನಿಧಾನ ಇರ್ತಕ್ಕಂಥ ಮತ್ತು ಆ ಎಲ್ಲ ದೇವತೆಗಳ ಸನ್ನಿಧಾನ ಇದ್ಮೇಲೆ ಸಾಕ್ಷಾತ್ ಪರಮಾತ್ಮನಲ್ಲಿ ಇರಲೇಬೇಕು ಅದರಿಂದ ಇಷ್ಟೆಲ್ಲ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು ಅದನ್ನೇ ಸಿಂಹಾಸನ ಅಂಥೇಳಿ ಆ ಮೇರು ಪರ್ವತವನ್ನು ಆಸನಂ ಸಮರ್ಪಯಾಮಿ ಅಂತ ಭಗವಂತನಿಗೆ ಅರ್ಪಣೆ ಮಾಡಬೇಕು ಈ ಬಂಗಾರದ ಬೆಟ್ಟ ಇದೆಯಲ್ಲ ಈ ಪರ್ವತ ಮೇಲುಗಿರಿ ಹೇಗಿದೆ ಅಂದರೆ ಮೂವತ್ತೆರಡು ಸಾವಿರ ಯೋಜನೆ ವಿಸ್ತಾರವಾಗಿರ್ತಕ್ಕಂಥ ವಿಶಾಲವಾದ ಒಂದು ಸ್ಥಳ ಅದರ ತುದಿಯಲ್ಲಿ ಚತುರ್ಮುಖ ಬ್ರಹ್ಮದೇವರ ಪ್ರವಚನ ಮಂದಿರ ಅನ್ನೋದು ಇದೆ ವೈಜಯಂತೆ ಸಮಾಸೀನಂ ಏಕಾಂತೆ ಚತುರಾನನಂ ವಿಷ್ಣೋರ್ ವಿಧಿಷುಸ್ತತ್ವಂ ಪರ್ಯಪೃಚ್ಛ ಸದಾಶಿವ ಅಂತ ಈ ರುದ್ರದೇವರು ಪರಮ ವಿಷ್ಣುವರು ಆ ಪರಮಾತ್ಮನ ತತ್ವವನ್ನು ವಿಷ್ಣು ತತ್ವವನ್ನು ಉಪದೇಶವನ್ನು ಪಡಿಬೇಕು ಅಂಥೇಳಿ ಆ ವೈಜಯಂತ ಅನ್ನೋ ಈ ಸ್ಥಳದಲ್ಲಿ ಏಕಾಂತದಲ್ಲಿ ಚತುರ್ಮುಖ ಬ್ರಹ್ಮದೇವರ ಹತ್ರ ಹೋಗಿ ಪ್ರಶ್ನೆ ಮಾಡ್ತಾರೆ ಅಂತ ತಲವಕಾರಕ ಉಪನಿಷತ್ ತಿಳಿಸುತ್ತೆ ಅದೇ ರೀತಿಯಾಗಿ ಅಲ್ಲೆಲ್ಲ ದೇವಾನುದೇವತೆಗಳಿಗೆ ಈ ಪ್ರವಚನ ಮಂದಿರದಲ್ಲಿ ಪರ ಬ್ರಹ್ಮದೇವರು ಪರಮಾತ್ಮನ ಅನುಗ್ರಹದಿಂದ ಉಪದೇಶವನ್ನು ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ಥಳ ಬಹುಯೋಜನ ವಿಸ್ತಾರವಾಗಿರ್ತಕ್ಕಂಥ ಈ ಮೇರುಪರ್ವತ ಶಿಖರ ಏನಿದೆ ಅಲ್ಲಿ ವೈಜಯಂತ ಎ ಶಿಖರ ಚತುರ್ಮುಖ ಏಕಾಂತದಲ್ಲಿ ರುದ್ರದೇವರಿಗೆ ಉಪದೇಶ ಮಾಡಿರ್ತಕ್ಕಂಥ ಸ್ಥಳ ಅದು ಶತಕೋಟಿ ಅಂತನೂ ಅದಕ್ಕೆ ಹೆಸರಿದೆ ಹೀಗೆ ದೇವತೆಗಳ ಮಂತ್ರಾಲೋಚನೆ ಸಭೆ ನಡೆದಿದ್ದು ದೇವತೆಗಳಿಗೆ ಉಪದೇಶ ನಡೆದಿದ್ದು ಅದಾದ ಮೇಲೆ ಪರಮಾತ್ಮನ ವಿಶೇಷ ಸನ್ನಿಧಾನ ಪಾತ್ರವಾಗಿತ್ತಂಥದ್ದು ಮತ್ತು ಸುವರ್ಣಮಯವಾಗಿರೋದು ಈ ಎಲ್ಲ ಕಾರಣದಿಂದ ಮೇರುಗಿರಿಯನ್ನೇ ಪರಮಾತ್ಮನಿಗೆ ಸಿಂಹಾಸನ ಅಂತೇಳಿ ಆಸನಂ ಸಮರ್ಪಯಾಮಿ ಈ ರೀತಿಯಾಗಿ ಅರ್ಪಣೆ ಮಾಡಬೇಕು ಅದು ಶ್ರೇಷ್ಠವಾಗಿರ್ತಕ್ಕಂಥ ಪೂಜೆ ಪರಮಾತ್ಮನಿಗೆ ಆಸನದಲ್ಲೆಲ್ಲ ಕೂಡಿಸಾದ್ಮೇಲೆ ಮಜ್ಜನ ಅಭಿಷೇಕ ಆಗಬೇಕಲ್ಲ ಅದಕ್ಕೆ ಯಾವುದು ಅಂತಾದರೆ ಭಾಗೀರಥಿಯ ಮಜ್ಜನವು ಬ್ರಹ್ಮಾಂಡದ ಸುತ್ತ ಒಂದು ಸಾವಿರ ಯೋಜನ ದಪ್ಪದ ಜಲಾವರಣ ಅಂತಿದೆ ಆ ಬ್ರಹ್ಮಾಂಡ ಕರ್ಪರದಲ್ಲಿ ಬಿರುಕುಗಳಿವೆ ಪರಮಾತ್ಮ ತ್ರಿವಿಕ್ರಮ ರೂಪನಾಗಿ ಅವತಾರ ಮಾಡಿದಾಗ ಅವನ ಪಾದಸ್ಪರ್ಶದಿಂದ ಪಾದ ಸ್ಪರ್ಶದಿಂದ ಅದು ಬಿರುಕು ಬಿತ್ತು ಆಗ ಆವರಣದ ನೀರು ಒಳಗೆ ಬರದೇ ಇದ್ದಂಗೆ ವಾಯುದೇವರು ತ್ರಿಕೋಟಿ ರೂಪವ ಪವನ ಧರಿಸಿ ಅಂತೆಲ್ಲ ರಾಮಾಯಣ ವರ್ಣನೆ ಮಾಡುತ್ತೆ ಹಾಗೆ ವಾಯುದೇವರು ಮೂರು ಕೋಟಿ ರೂಪಗಳಲ್ಲಿ ತನ್ನ ಬಾಹು ಸಾಮರ್ಥ್ಯದಿಂದ ಅದನ್ನು ತಡೆದು ನಿಲ್ಲಿಸ್ತಾರೆ ಅಷ್ಟಾದರೂ ಒಂದು ದೊಡ್ಡ ಬಿರುಕಿನಿಂದ ಆ ಬಾಹ್ಯದಲ್ಲಿರ್ತಕ್ಕಂಥ ನೀರು ಒಳಗೆ ಪ್ರವೇಶ ಮಾಡಿತು ಆ ಜಲವನ್ನು ಚತುರ್ಮುಖ ಬ್ರಹ್ಮದೇವರು ತಮ್ಮ ಕಮಂಡಲುವಿನಲ್ಲಿ ಸಂಗ್ರಹ ಮಾಡಿ ಅದರಿಂದ ತ್ರಿವಿಕ್ರಮರೂಪಿ ಪ ಪರಮಾತ್ಮನ ಪಾದ ಪ್ರಕ್ಷಾಲನೆಯನ್ನು ಮಾಡಿದ ಬ್ರಹ್ಮದೇವರ ಮಾನಸ ಪುತ್ರರಾಗಿರ್ತಕ್ಕಂಥ ಮರೀಚಿ ಋಷಿಗಳು ಕಶ್ಯಪ ಮತ್ತು ಪೂರ್ಣಿಮಾ ಅಂತ ಅವರಿಗಿಬ್ಬರು ಗಂಡು ಮಕ್ಕಳು ಅವರಲ್ಲಿ ಪೂರ್ಣಿಮಾ ಅನ್ನೋನು ವಿರಜ ಅನ್ನೋಳಿಗೆ ಮತ್ತು ವಿಶ್ವಗಾದೇವಿ ಅಂತೇಳಿ ಇಬ್ಬರಿಗೆ ಜನ್ಮವನ್ನು ಕೊಟ್ಟ ಆ ವಿಶ್ವಗಾದೇವಿನೇ ತ್ರಿವಿಕ್ರಮನ ಪಾದಜಲದಲ್ಲಿ ಗಂಗಾ ನದಿಯಾಗಿ ಅವತಾರ ಮಾಡಿದ್ಲು ಅಂತ ಕತೆ ಆದ್ದರಿಂದ ಅವಳಲ್ಲಿ ವಿಶೇಷವಾಗಿ ತ್ರಿವಿಕ್ರಮರೂಪಿ ಪರಮಾತ್ಮನ ಆವೇಶ ಇದೆ ವಿಶೇಷ ಸನ್ನಿಧಾನ ಇದೆ ಅಂತ ಆದ್ದರಿಂದ ಗಂಗೆಗೆ ಅಂತ ಪಾವನ ಮಾಡುವಂಥ ಮಹಿಮೆ ಬಂದದ್ದು ಸೈವ ದ್ರವರೂಪೇಣ ಗಂಗಾಂಬೋ ನಾಥ ಸಂಶಯ ಅಂತ ಆ ತ್ರಿವಿಕ್ರಮ ರೂಪಿ ಪರಮಾತ್ಮನೇ ದ್ರವರೂಪದಿಂದ ಗಂಗೆಯಲ್ಲಿ ಇದ್ದು ಆ ಪಾವನ ಮಾಡುವ ಸಾಮರ್ಥ್ಯವನ್ನು ಗಂಗೆಗೆ ಅನುಗ್ರಹ ಮಾಡಿದವನು ಪರಮಾತ್ಮ ಗಂಗಾ ಪಿತ ಅಂತ ಕರೆಸ್ಕೋತಾನೆ ಆದ್ದರಿಂದ ಪರಮಾತ್ಮನಿಗೆ ಎಷ್ಟೇ ಬೇರೆ ಜನಗಳನ್ನು ತಂದು ಅಭಿಷೇಕ ಮಾಡಿದರೂ ಅಲ್ಲಿ ಗಂಗೆಯ ಸನ್ನಿಧಾನವನ್ನು ಚಿಂತನೆ ಮಾಡಿ ಅಭಿಷೇಕ ಮಾಡಿದ್ರೆ ಅದು ಅತ್ಯಂತ ಪ್ರೀತ್ಯಾಸ್ಪದ ಯಾಕಂದರೆ ತಾನು ವಿಶೇಷವಾಗಿ ಅಲ್ಲಿ ಸನ್ನಿಹಿತನಾಗಿರ್ತೀನಿ ಅಂತ ಆದ್ದರಿಂದ ಗಂಗಾಜಲ ಅನ್ನೋದು ಅಭಿಷೇಕಕ್ಕೆ ಅತ್ಯಂತ ಪ್ರಶಸ್ತವಾಗಿದ್ದು ಚಂದ್ರಮಂಡಲದಿಂದ ಗಂಗಾಜಲ ಕೆಳಗೆ ಮೇರು ಪರ್ವತ ತುದಿಗೆ ಬಿದ್ದು ಭಗವಂತನಿಗೆ ಅಭಿಷೇಕ ಮಾಡ್ತಾ ಇದೆ ಆದ್ದರಿಂದ ಭಾಗೀರಥಿಯ ಮಜ್ಜನವು ಈ ರೀತಿಯಾಗಿ ಅದನ್ನು ಅನುಸಂಧಾನ ಮಾಡಬೇಕು ಇನ್ನು ಅಭಿಷೇಕ ಎಲ್ಲ ಆದಮೇಲೆ ವಸ್ತ್ರಂ ಸಮರ್ಪಯಾಮಿ ಅಂತ ಆಗಬೇಕಲ್ಲ ವಸ್ತ್ರ ಯಾವುದು ಅಂದರೆ ದಿಗ್ವಸ್ತ್ರಗಳು ಅಂತ ದಿಕ್ಕುಗಳೇ ಭಗವಂತನಿಗೆ ವಸ್ತ್ರ ಅಂತ ಅರ್ಪಣೆ ಮಾಡಬೇಕು ಅಂತ ಹೊಸ ಆಚ್ಛಾದನೆ ಅಂತ ಧಾತು ಆದ್ದರಿಂದ ಪರಮಾತ್ಮನಿಗೆ ದಿಗ್ವಸ್ತ್ರ ಲಾಭೆ ಸತಿ ಕಿಂದು ಕೂಲೈಹಿ ಅಂತ ದಿಕ್ಕುಗಳೇ ನಮಗೆ ವಸ್ತ್ರ ಅಂತ ಅನುಸಂಧಾನ ಮಾಡುವ ಸುಲಭ ಮಾರ್ಗವನ್ನು ತಿಳಿಸ್ಕೊಡುತ್ತೆ ಶಾಸ್ತ್ರ ಆದ್ದರಿಂದ ಸ್ವಾಭಾವಿಕವಾಗಿರ್ತಕ್ಕಂಥ ಬ್ರಹ್ಮಾಂಡ ಮಂಟಪದಲ್ಲಿ ಅಲ್ಲಿ ಮತ್ತೆ ನೈಜವಾಗಿದ್ದೇ ಆ ಮೇರು ಸಿಂಹಾಸನ ಅಲ್ಲಿ ಗಂಗಾ ಪ್ರವಾಹನೇ ಅಭಿಷೇಕ ಅಂತೇಳಿ ಈ ರೀತಿಯಾಗಿ ಚಿಂತನೆ ಮಾಡಿ ಈಗ ದಿಕ್ಕುಗಳೇ ಪರಮಾತ್ಮನಿಗೆ ವಸ್ತ್ರ ಅಂತ ಈ ರೀತಿಯಾಗಿ ಸಮರ್ಪಣೆ ಮಾಡಬೇಕು ಅಂತ ಉಪನಿಷತ್ ತಿಳಿಸು ವಸ್ತ್ರ ಅಂತಂದರೆ ದಿಕ್ಕುಗಳು ದಿಕ್ಕುಗಳು ಅಂದರೆ ಆ ದಿಕ್ಕುಗಳಿಗೆ ಅಭಿಮಾನಿ ದೇವತೆಗಳೇ ಪರಮಾತ್ಮನಿಗೆ ವಸ್ತ್ರ ರೂಪದ ಸೇವೆಯನ್ನು ಸಲ್ಲಿಸ್ತಾರೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಇಷ್ಟೆಲ್ಲ ಆದಮೇಲೆ ಪರಮಾತ್ಮನಿಗೆ ಮಂತ್ರ ಸ್ತೋತ್ರಗಳನ್ನು ಹೇಳಬೇಕಲ್ಲ ಯಾವುದು ಅಂತ ಅಂದರೆ ನುಡಿ ಮಂತ್ರ ದೇವತೆಗಳು ಋಷಿಗಳು ಅಸುರರು ಮನುಷ್ಯರು ಎಲ್ಲರೂ ಸಹಜವಾಗಿ ಏನು ಮಾತಾಡ್ತೀವೋ ಅದೆಲ್ಲವೂ ಕೂಡ ಭಗವಂತನಿಗೆ ನುಡಿಯನ್ನು ಮಂತ್ರ ಅಂತಾರೆ ಅಸುರರು ಅಂದರೆ ದೈತ್ಯರು ಅಂತ ಅರ್ಥ ಅಲ್ಲ ಸೂರರ ಅಲ್ಲದ ವರ್ಗ ಗಂಧರ ಕಿನ್ನರ ಕಿಂಪುರುಷ ಸಿದ್ಧರು ಸಾಧ್ಯರು ಬೇಕಾದಷ್ಟು ವರ್ಗ ಇದೆಯಲ್ಲ ಅದರಿಂದ ಅವರನ್ನು ಕೂಡ ಅವರು ಮಾತಾಡ್ತಕ್ಕಂಥ ಎಲ್ಲ ಶಬ್ದಗಳು ಪರಮಾತ್ಮನಿಗೆ ನುಡಿ ಮಂತ್ರ ಅಂಥೇಳಿ ಇಲ್ಲಿ ಶಬ್ದಗಳು ಅಂತಾದಾಗ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಎರಡು ರೀತಿಯಾಗಿ ಅ ಇಂದ ಕ್ಷೇತನಕ್ಕೆ ಸಂಸ್ಕೃತ ವರ್ಣಮಾಲೆಯ ಐವತ್ತೊಂದು ಅಕ್ಷರಗಳನ್ನು ಅದರಿಂದ ಆಗ್ತಕ್ಕಂಥ ಪದಗಳು ವಾಕ್ಯಗಳು ಎಲ್ಲವನ್ನು ಭಗವಂತನಿಗೆ ಮಂತ್ರ ಅದೇ ರೀತಿಯಾಗಿ ಧ್ವನ್ಯಾತ್ಮಕ ಗಂಟೆ ಜಾಗಟೆ ನದಿ ಹರಿಯುವಂಥ ಜುಳು ಜುಳು ಶಬ್ದ ಸಮುದ್ರದ ಬೋರ್ಗರೆತ ಅಲ್ಲಿಯ ಲೊಚ್ಚುಗುಟ್ಟುವಿಕೆ ಹೀಗೆ ಎಲ್ಲವನ್ನು ಕೂಡ ಪರಮಾತ್ಮನಿಗೆ ಮಂತ್ರ ಅಂತ ಈ ವ್ಯಕ್ತೋಪಾಸನೆಯಲ್ಲಿ ಅರ್ಪಣೆ ಮಾಡೋದು ಇಷ್ಟೆಲ್ಲ ಆದಮೇಲೆ ನೈವೇದ್ಯ ಮಾಡಬೇಕಲ್ಲ ಅದು ಯಾವುದು ಅಂದರೆ ಭೂರುಹಜ ಫಲಪುಷ್ಪ ಗಂಧ ಸಮೀರ ಶಶಿರವಿ ದೀಪ ಭೂಷಣ ಇತ್ಯಾದಿ ಎಲ್ಲ ಹೇಳ್ತಾರೆ ಭೂ ಅಂದರೆ ಭೂಮಿ ಭೂರುಹ ಅಂದರೆ ನೆಲದಲ್ಲಿ ಹುಟ್ಟಿರ್ತಕ್ಕಂಥದ್ದು ಜ ಅಂದರೆ ಹುಟ್ಟಿದ್ದು ಅಂತ ಮರ ಮರಗಳಲ್ಲಿ ಸಿಗ್ತಕ್ಕಂಥ ಸ್ವಾಭಾವಿಕವಾಗಿ ತಾನು ತಾನೇ ಬೆಳೆದು ಬಂದಿರತಕ್ಕಂಥ ಪುಷ್ಪಗಳನ್ನೆಲ್ಲ ಸ ಅಲ್ಲಲ್ಲೇ ಅದನ್ನೇನು ಕಿತ್ತಿಲ್ಲ ಮಾಡಿಲ್ಲ ಅಲ್ಲೇ ಇರ್ತಕ್ಕಂಥದ್ದು ಎತ್ತರದಲ್ಲಿರ್ತಕ್ಕಂಥ ಸಂಪಿಗೆಯ ಮರದಲ್ಲಿರುವಂಥದ್ದು ಈ ರೀತಿ ಅಲ್ಲಿ ನೂರ ಅರವತ್ತೊಂದು ಪುಷ್ಪದಿ ಅಂತೇಳಿ ಆ ಪುಷ್ಪಗಳನ್ನು ನಾನಾ ವಿಧ ಪರಿಮಳ ಪುಷ್ಪಾಣಿ ಸಮರ್ಪಯ ಮೇಂತಿ ಈ ರೀತಿಯಾಗಿ ಸಮರ್ಪಣೆ ಮಾಡೋದು ಅದೆಲ್ಲ ಭಗವಂತನಿಗೆ ಪುಷ್ಪಾಲಂಕಾರ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಅಂತ ಇನ್ನು ಫಲಪುಷ್ಪಗಳಲ್ಲಿರ್ತಕ್ಕಂಥ ಸುವಾಸನ ಗಂಧ ನಾನೂರ ಮೂರು ರೂಪಗಳೆಂದ ಸುಗಂಧ ಈ ರೀತಿಯಾಗಿ ತನ್ನ ವಿಭೂತಿ ಇಟ್ಟಿಯಾನೆ ಅಂತ ಭಗವಂತನಿಗೆ ಅರ್ಪಣೆ ಆ ಗಂಧವನ್ನು ಸು ಸದಾ ಎಲ್ಲ ಕಾಲ ಪಸರಿಸುವಂತಹ ಗಾಳಿ ಇದೆಯಲ್ಲ ಆ ಗಾಳಿಯನ್ನೇ ಪರಮಾತ್ಮನಿಗೆ ಚಾಮರ ಸೇವೆ ಅಂತ ಅರ್ಪಣೆ ಮಾಡೋರು ಇದ್ಯಾವುದು ಉಪಾಸಕನಿಗೆ ತನ್ನ ಸ್ವಂತದ್ದು ತಾನು ಸಂಪಾದಿಸಿದ ಅಲ್ಲದೆ ಇದ್ದರೂ ಕೂಡ ಈ ಶರೀರವು ಕೂಡ ಭಗವಂತನೇ ಕೊಟ್ಟಿದ್ದೇ ಹೊರತು ಅವನಿಗೆ ತಾನು ಸಂಪಾದನೆ ಮಾಡಿದ್ದಲ್ಲ ಅಂದರೆ ಬಯಸಿದಂತೆ ಬಂದದ್ದು ಅಲ್ಲ ಬಯಸಿದಷ್ಟು ದಿನ ಇರೋದು ಅಲ್ಲ ಆದ್ದರಿಂದ ಸ್ವಾಭಾವಿಕವಾಗಿ ಲೋಕದಲ್ಲಿ ಏನೆಲ್ಲ ವಸ್ತುಗಳು ಸಿಗ್ತಾ ಇದೆಯೋ ಅದನ್ನು ವ್ಯಾಪ್ತೋಪಾಸನೆಯಲ್ಲಿ ಭಗವಂತನಿಗೆ ಅರ್ಪಣೆ ಮಾಡೋದು ಇಷ್ಟೆಲ್ಲ ಫಲ ಪುಷ್ಪ ಎಲ್ಲ ಆದಮೇಲೆ ಅವನಿಗೆ ದೀಪ ಹಚ್ಚಬೇಕಲ್ಲ ಅವನು ಅಂತ ಕೇಳಿದರೆ ಶಶಿ ರವಿ ದೀಪ ಸೂರ್ಯ ಚಂದ್ರ ಅವ್ರನ್ನೇ ದೀಪಗಳು ಅಂತ ದೀಪ ಆರತಿ ಇತ್ಯಾದಿಯಾಗಿ ಚಿಂತನೆಯನ್ನು ಮಾಡೋದು ನಿರಂತರವಾಗಿ ಈ ಸೂರ್ಯಚಂದ್ರರು ಮೇರು ಪರ್ವತಕ್ಕೆ ಸುತ್ತುತ್ತಾನೇ ಇರ್ತಾರೆ ಪ್ರದಕ್ಷಿಣೆಯಂತೆ ಅಂತ ಅದೇ ಮಂಗಳಾರತಿ ಅಂತ ಮಂಗಳಾರತಿಯಲ್ಲಿ ಪ್ರತಿಮೆಗೆ ಶಿ ಪಾದಾದಿ ಶಿರ ಪರ್ಯಂತ ಶಿರದಿಂದ ಪಾದ ತನಕ ಹೀಗೆ ಸುತ್ತು ಪ್ರದಕ್ಷಿಣಾಕಾರವಾಗಿ ಹೇಗೆ ಮಾಡ್ತೀವೋ ಹಾಗೆ ಈ ಸೂರ್ಯ ಮತ್ತು ಚಂದ್ರರು ಕೂಡ ಶಶಿ ರವಿ ಅವರೇ ನಿರಂತರ ಪ್ರದಕ್ಷಿಣಾಕಾರದಲ್ಲಿ ಮೇರುಪರ್ವತಕ್ಕೆ ಪ್ರದಕ್ಷಿಣೆ ಬರ್ತಾರೆ ಆದ್ದರಿಂದ ಅದನ್ನೇ ಮಂಗಳಾರತಿ ದೀಪ ಇತ್ಯಾದಿ ಎಲ್ಲ ಅವರಿಗೆ ಅನುಸಂಧಾನ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು ಪ್ರತಿನಿತ್ಯ ಈ ರೀತಿಯಾಗಿ ಅನುಸಂಧಾನ ಮಾಡಿದ್ರೆ ದೀಪೋತ್ಸವ ಮಾಡಿದರೆ ಬರೀ ಕಾರ್ತೀಕ ಮಾಸದಲ್ಲಿ ಮಾತ್ರ ದೀಪೋತ್ಸವ ಅಂತಲ್ಲ ಪ್ರತಿನಿತ್ಯ ಈ ರೀತಿಯಾಗಿ ಅನುಸಂಧಾನ ಮಾಡಿದರೆ ದೀಪೋತ್ಸವ ಮಾಡಿದರೆ ಏನು ಫಲ ಬರ್ತಾ ಇದೆಯೋ ಅಂಥ ಉತ್ಕೃಷ್ಟ ಫಲಕ್ಕೆ ಭಾಜನನಾಗ್ಬೋದು ಭೂಷಣ ಅವರಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಒಡವೆ ಭೂಷಣಗಳನ್ನು ವಿಭೂಷಣಗಳನ್ನು ಬೇರೆ ಬೇರೆ ಡಿಸೈನ್ಸ್ ಏನಂತೀವಿ ಬೇರೆ ಬೇರೆ ಆಕೃತಿಗಳಲ್ಲಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಒಂದಕ್ಕಿಂತ ಒಂದು ಸುಂದರವಾದ ನೆಕ್ಲೇಸು ಸರ ಹೀಗೆ ನಾನಾ ಒಡವೆಗಳನ್ನು ಅರ್ಪಣೆ ಮಾಡಬೇಕು ಅಂತ ಕೇಳಿದ್ರೆ ತಾರಕೆಗಳು ಅಸಂಖ್ಯವಾಗಿರ್ತಕ್ಕಂಥ ನಕ್ಷತ್ರಗಳ ರಾಶಿ ಪುಂಜನ ಇದೆ ಅದನ್ನು ಭಗವಂತನಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಡವೆಗಳು ಆಭರಣಗಳು ಅಂತ ಅರ್ಪಣೆ ಮಾಡಬೇಕು ಮುತ್ತು ರತ್ನಗಳಂತೆ ನಾನಾ ವಿಶಿಷ್ಟವಾಗಿರ್ತಕ್ಕಂಥ ವರ್ಣ ವೈಭವದಿಂದ ಇರತಕ್ಕಂಥದ್ದು ಮತ್ತು ನಾನಾ ರೀತಿಯಾಗಿರ್ತಕ್ಕಂಥ ಸುಂದರ ಸುಂದರ ಆಕಾರದಿಂದ ಇರತಕ್ಕಂಥದ್ದು ಎಲ್ಲ ನಕ್ಷತ್ರಗಳು ದೂರದಿಂದ ನೋಡೋಕ್ಕೆ ಒಂದೇ ರೀತಿಯಾಗಿ ಕಾಣುತ್ತೆ ಆದರೆ ನಾನಾ ವರ್ಣ ನಾನಾ ಆಕಾರಗಳಿಂದ ಇರತಕ್ಕಂಥದ್ದು ಅದನ್ನು ಶ್ರೇಷ್ಠವಾಗಿರ್ತಕ್ಕಂಥ ಆಭರಣಗಳು ಅಂತ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ಅಶ್ವಿನಿ ನಕ್ಷತ್ರ ಕುದುರೆ ಆಕಾರದಲ್ಲಿ ಇರುವಂಥದ್ದು ಮೂರು ನಕ್ಷತ್ರಗಳ ಒಂದು ಪುಂಜ ಭರಣಿ ನಕ್ಷತ್ರ ಭರಣಿ ಆಕಾರದಲ್ಲಿ ಮೂರು ನಕ್ಷತ್ರಗಳ ಒಂದು ಪುಂಜ ಕೃತಿಕ ಅಂದರೆ ಕತ್ತಿ ಆಕಾರದಲ್ಲಿರ್ತಕ್ಕಂಥ ಆರು ನಕ್ಷತ್ರಗಳ ಒಂದು ಸಮೂಹ ರೋಹಿಣಿ ನಕ್ಷತ್ರ ಅಂದರೆ ರಥಾಕಾರದಲ್ಲಿರುವ ಐದು ನಕ್ಷತ್ರಗಳ ಒಂದು ಗುಂಪು ಮೃಗಶಿರ ಜಿಂಕೆಯ ತಲೆಯಂತಿರುವ ಮೂರು ನಕ್ಷತ್ರಗಳ ಒಂದು ಪುಂಜ ಆರಿದ್ರ ಅಂದರೆ ಹವಳದಂಥ ಒಂದು ನಕ್ಷತ್ರಕ್ಕೆ ಆರಿದ್ರ ಪುನರ್ವಸು ಬಿಲ್ಲಿನ ಆಕಾರದಲ್ಲಿರುವ ಐದು ನಕ್ಷತ್ರಗಳ ಗುಂಪು ಪುಷ್ಯ ಹೂವಿನಂತೆ ಕಾಣುವ ಮೂರು ನಕ್ಷತ್ರಗಳು ಆಶ್ಲೇಷ ಅಂದರೆ ಹಾವಿನ ಆಕಾರದಲ್ಲಿರುವ ಆರು ನಕ್ಷತ್ರಗಳು ಶತವಿಷ ಶತತಾರ ಹೂವಿನ ಆಕಾರದಲ್ಲಿರುವ ನೂರು ನಕ್ಷತ್ರಗಳ ಒಂದು ಗುಂಪು ಅಥವಾ ಪುಂಜ ಹೀಗೆ ನಾನಾ ಆಕಾರಗಳಿಂದ ಇರ್ತಕ್ಕಂಥದ್ದು ಆ ಎಲ್ಲ ನಕ್ಷತ್ರಗಳು ತಾರೆಗಳು ಕೂಡ ಮೇರು ಸಿಂಹಾಸನದಲ್ಲಿ ಆಸೀನನಾಗಿರ್ತಕ್ಕಂಥ ಪರಮಾತ್ಮನ ಮೈ ಮೇಲೆ ಅಂದವಾಗಿ ಕಾಣ್ತಕ್ಕಂಥ ಭೂಷಣಗಳು ನಾನಾ ಆಕಾರ ನಾನಾ ಬಣ್ಣ ನಾನಾ ಗಾತ್ರದಲ್ಲಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಭೂಷಣ ವಿಭೂಷಣ ಅಂತ ಈ ರೀತಿಯಾಗಿ ಅರ್ಪಣೆ ಮಾಡಬೇಕು ಹೀಗೆ ಅರ್ಪಣೆ ಮಾಡಿದ್ರೆ ಅರ್ಪಿಸಲು ಕೈಕೊಂಡು ಮನ್ನಿಸುವ ಈ ರೀತಿಯಾಗಿ ಅರ್ಪಣೆ ಮಾಡಿದರೆ ಅದನ್ನು ಪರಮಾತ್ಮ ಸ್ವೀಕಾರ ಮಾಡಿ ಪರಮಾನುಗ್ರಹವನ್ನು ಮಾಡ್ತಾನೆ ಹೀಗೆ ವ್ಯಕ್ತೋಪಾಸನೆಯನ್ನು ಸುಲಭವಾಗಿ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂಥೇಳಿ ವ್ಯಾಪ್ತೋಪಾಸನೆಯನ್ನು ಷೋಡಶೋಪಚಾರವಾಗಿ ಪೂಜೆಯನ್ನು ಬಾಹ್ಯ ಪರಿಕರಗಳಿಂದ ಮಾಡಲಿಕ್ಕೆ ಅಸಾಮರ್ಥ್ಯ ಇದ್ದರೂ ಕೂಡ ಈ ರೀತಿಯಾಗಿ ಅನುಸಂಧಾನಪೂರ್ವಕವಾಗಿ ವ್ಯಾಪ್ತೋಪಾಸನೆಯನ್ನು ಮಾಡಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಗಳಿಸಲಿಕ್ಕೆ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಈ ಪದ್ಯದಲ್ಲಿ ದಾಸರು ಶ್ರೀಕೃಷ್ಣ ಅರ್ಪಣ